ಒರ ಮುಲ್ಪ ಗುರುವಾಯೂರುಡು ಆ, ಒಂದು ಎಂಚಿನ ಭಾಗವತ ಕಥ ಬೇರೆ ಭಾಗವತ ಕಥ ಬಂದು ಬೇರೆ ಈ ಜನ ಒಂದಾನ ಅಡಿ ಒಡ್ಡಿ ಅಂಚಿ ಈ ಭಾಗವತ ಕಥ ಪನ್ನೊಂದು ಪುನಗ ಮುಲ್ಪ ಏರು ಭಾಗವತ ಕಥ ಪನ್ನೀರ ಪಂಡು ದೇವಸ್ಥಾನ ಆವಾಗ ಅವು ಮಸ್ತ್ ಜನ ಸ್ಕಾಲರ್ ನಕ್ಲು ಮಾತಿರಲ್ಲ ಪುದಾರ್ ಪಾಡ್ದೇರು ಲಗಿ ಡಿಬ್ದಲ್ಲಕ್ಕ ಪಾಡ್ದನು ಪಾಡ್ದು ಒಂಜಿ ಪುದಾರ್ ತೆಪ್ಪೆರೆ ಕೈಟು ಹಡ್ ತೆಪ್ಪನಾಗ ಸಿಲೆಕ್ಟ್ ಆತೀನಿ ಬೇರೆ ಪೂಂದನ ಪನ್ನೋಡು ಪಂಡು ಅಂಚೆ ಭಾಗವತ ಕಥ ಪಂಡಿರ್ ಭಾಗವತ ಕಥಪನಿಯರು ಪಂಡ್ ಪಂಡ್ ಭಾಗವತ ಕಥಪನ್ನ ಉಲಾಯಿತ ರುಕ್ಮಿಣಿನ ಕಲ್ಯಾಣ ಬರ್ಕೊಂಡತ್ತೇನೆ ಇವಾಗ ರುಕ್ಮಿಣಿ ಅಂಜಿ ಲೆಟ್ರ್ ಬರೆಯಲ್ಲ ಪಡೆದು ಉಂಡದ ಒಂಜಿ ಸಂದೇಶ ಒಂಜಿ ಪ್ರಾಣನ ಕೈಟ ಕೊರಿಯಲ್ಲ ಅಲ್ಲಿಗೆ ದ್ವಾರಕಾಧೀಶಿಗೆ ಪಂಡದ ಮಿರಂಜಿ ಪನ್ನಾಗ ಒಂಜಿ ಲೆಟ್ರ್ ಬರೆದು ಕೊರಿಯಲ್ಲ ಪಂಡದು ಪಂಡ್ಯರು ಪಣ್ಣಾಗ ಮೂವತ್ತು ಸ್ಕಾಲರ್ ನಗಲು ಪಂಡರು ರುಕ್ಮಿಣಿ ಲೆಟ್ರ್ ಕೊಡ್ತಲ್ಲ ಪಂಡದು ಭಾಗವತ ಒಲ್ಪೊಂಡು ಪಲ್ಲ ಪಂಡದು ಅಂಚಿಜ್ಜಿ ಆಕ್ಚುಲಿ ಅಂಡ ಒಂಜಿ ಸಂದೇಶ ಕಡಪುಡಿಯಾಲು ಅಂಚೊಂಡು ಆ ಈ ಲೆಟರ್ ದೆಲಕ ಬರೆದು ಕೊಡ್ತಲ್ಲ ಪಂಡದು ಇಜ್ಜಿ ವರ್ಚನ್ಲ ಆ ಪನ್ ಬೇರೆ ಆ ಫ್ಲೋಟು ಪಂಡೇರು ಮಾತೆಲ್ಲ ಕೇನರು ಆ ಉಂತಲ ಉಂತಲ ಉಂತಲ ಆ ರುಕ್ಮಿಣಿ ಲೆಟರ್ ಕೊಡ್ತಲ್ಲ ಪಂಡದು ಬುಕ್ಕುಡು ಭಾಗವತ ಒಲ್ಪೊಂಡು ಪಲ್ಲ ಪಂಡದು ಉಳ್ಳಾಡ್ದು ದೇವ್ರಿಗೆ ಬಿಚ್ಚಾಂಡು ದೇವರು ಉಳ್ಳಾಡ್ದಿರೋ ಕೃಷ್ಣ ಉಳ್ಳಾಡ್ದು ಬಂದ ಬೇರೆ ರುಕ್ಮಿಣಿ ಲೆಟರ್ ಕೊಡ್ತಿದ್ದಲ್ಲ ಒಂದು ಆ ಬುಕ್ ಉಂಟು ಬರಲೇ ಬಾಬು ಅದು ಸ್ವಲ್ಪ ಬರೀತೇರ ಅವಳು ಹೆಂಚದ ರುಕ್ಮಿಣಿ ಬೇರೆ ಹೆಂಚೆ ಪಣ್ಣೆಂಟು ಏನು ತಪ್ಪು ಉಂಡ ಆರ್ನ ಕ್ವಶನ್ ಮಿಸ್ಟೇಕ್ ಉಂಡು ಮುಕ್ಕಲ್ಲ ಇಜ್ಜಿ ಕಣ್ಣು ಸ್ವಲ್ಪ ತಜ್ಜಿ ಪಾಲೆ ನಿಕ್ಕಲ್ಲ ಬೇರೆ ಆಕಲ ಮಾತೆಲ್ಲ ಉಳ್ಳಾಡ್ದು ಸೌಂಡ್ ಕೆನ್ನಾಗ ಕೂಲ ಯಾರು ಅಡೆಗೆ ತೆಗೆದುಕೊಂಡು ಪಕ್ಕ